ಹಾಲಮ್ಮ ಹಾಲು ಹಾಲು ಬೇಕೆ ಮೊಸರು ಬೇಕೆ ಹಾಲಮ್ಮ ಹಾಲು ಹಾಲು ಬೇಕೆ ಮೊಸರು ಬೇಕೆ ಹಾಲಮ್ಮ ಹಾಲು ಹಾಲಮ್ಮ ಹಾಲು ನೀ ಯಾವ ಊರಿನವಳೆ ಗೊಲ್ಲಬಾಮೆ ನೀ ಯಾವ ಊರಿನವಳೆ ಮೇ ನೀ ಎಲ್ಲಿಗೆ ಹೋಗಿಯೇ ಗೊಲ್ಲಬಾಮೆ ನೀ ಎಲ್ಲಿಗೆ ಹೋಗ್ತೀಯ ಗೊಲ್ಲಬಾಮೆ ನನ್ನೂರು ಮಾಲೂರು ಚೆನ್ನಿಗರಾಯ ನಾನು ಸಂತೆಗೆ ಹೋಗ್ತೇನೆ ಚೆನ್ನಿಗರಾಯ ನನ್ನೂರು ಮಾಲೂರು ಚೆನ್ನಿಗರಾಯ ನಾನು ಸಂತೆಗೆ ಹೋಗ್ತೇನೆ ಚೆನ್ನಿಗರಾಯ ನೀನು ಒಂಟಿಯಾಗಿ ಹೋಗಲಾನೆ ಬರ್ತೇನೆ ಗೊಲ್ಲಬಾಮೆ ನಾನು ಒಂಟಿಯಾಗಿ ಹೋಗಬಲ್ಲೆ ಚೆನ್ನಿಗರಾಯ ನೀ ನನ್ನ ಹಿಂದೆ ಬರಬೇಡ ಚೆನ್ನಿಗರಾಯ ನೀನೆಷ್ಟು ಚೆಲುವೆ ಗೊಲ್ಲಬಾಮೆ ನೀನೆಷ್ಟು ವಯ್ಯಾರಿಯೇ ಗೊಲ್ಲಬಾಮೆ ನನ್ ಸುದ್ದಿ ನಿಂಗ್ಯಾಕೋ ತುಂಟಗಾರ ನನ್ ಸುದ್ದಿ ನಿಂಗ್ಯಾಕೋ ಮಾಟಗಾರ ನನ್ ಸುದ್ದಿ ನಿಂಗ್ಯಾಕೋ मातगार